ಕೃತ್ಯ ನರಂಜೈವ ನರೋತ್ತಮ್ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ ಪಾಂಡವರು ಕೃಷ್ಣನನ್ನು ಅಭಿನಂದಿಸಿ ಪ್ರಭು ನೀನಿಲ್ಲದೆ ಇದ್ದರೆ ನಮ್ಮ ಗತಿ ಏನಾಗ್ತಿತ್ತು ವಂಶವೇ ಹಾಳಾಗ್ತಿತ್ತಲ್ಲ ನಾವು ಹೋಗ್ಬಿಡ್ತಾ ಇದ್ವು ಬ್ರಹ್ಮಾಸ್ತ್ರಕ್ಕೆ ಎಂಬುದಾಗಿ ಸರಿ ಮುಂದಿನ ಕೆಲಸವನ್ನು ನೀನೇ ಮಾಡಿಸ್ಬೇಕು ಅನ್ನಲಾಗಿ ಮೊದಲಿನ ಕೆಲಸಕ್ಕೆಲ್ಲ ಹೇಳಿ ಬಂದಿದ್ದೀನಿ ಧೃತರಾಷ್ಟ್ರನಿಗೆ ಗಾಂಧಾರಿಗೆ ಈಗ ನಾವು ಹೋಗಿ ಕಾಣಿಸ್ಕೊಳ್ಬೇಕು ಕರ್ಕೊಂಬ ಅಂತ ಹೇಳಿದ್ದ ಮುದುಕ ಅರಮನೆಯಲ್ಲಿದ್ದಾನೆ ಹೋಗೋಣ ಈ ಕಥೆಯನ್ನು ನಮ್ಮ ಆ ಹದಿನೆಂಟು ದಿವಸಗಳು ಕಾದಂಬರಿಯಲ್ಲಿ ಸ್ವಲ್ಪ ವಿಸ್ತಾರವಾಗಿ ಮಾಡಿ ಬರೆದಿದ್ದೇನೆ ಮೂಲಕ್ಕೆ ಅನುಗುಣವಾಗಿಯೇ ಬರೆದಿರುವುದು ಕೃಷ್ಣ ಧೃತರಾಷ್ಟ್ರನನ್ನು ಕೇಳಿದ ಸರಿ ಪಾಂಡವರು ಬರ್ತಾರೆ ಎಲ್ಲಿ ಭೇಟಿಯಾಗುವುದು ಸಭೆಯಲ್ಲಿಯೇ ನಿನ್ನ ಅಂತಃಪುರದಲ್ಲಿಯೇ ಎಲ್ಲಿಂದಾಗ ಕುರುಡ ದೊರೆ ಹೇಳ್ತಾನೆ ಅಪ್ಪ ನನ್ನ ಮಗನಂತೂ ಹೋದ ದುರ್ಯೋಧನ ಅವನ ಶಯ್ಯಾಗ್ರಹದಲ್ಲಿ ಭೇಟಿಯಾಗಬೇಕು ಅಂತಃಪುರದಲ್ಲಿ ಕೃಷ್ಣ ಮಹಿಮಾನ ಬಂತು ಅಲ್ಲಿ ಯಾಕೆ ಹೊಸದಾಗಿ ದೊರೆಗಳಾಗುವವರು ಭೇಟಿಯಾಗೋ ಜಾಗ ಬೇರೆ ಇರ್ತದೆ ದಿವಾನ್ ಖಾನೆ ಅಂತಿರ್ತದೆ ಅಲ್ಲಿ ಯಾಕೆ ಭೇಟಿಯಾಗಬೇಕು ವಿದುರ್ನನ್ನು ಕರ್ಕೊಂಡು ಅಲ್ಲೆಲ್ಲ ನೋಡಲಾಗಿ ಆ ಹದಿಮೂರು ವರ್ಷ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ ಕಾಲದಲ್ಲಿ ತಾನು ಮಲಗುವ ಮನೆಯ ಪಕ್ಕದಲ್ಲಿದ್ದ ಒಂದು ಸಣ್ಣ ಕೋಣೆಯಲ್ಲಿ ಕಬ್ಬಿಣದ ಗೊಂಬೆಗಳನ್ನು ಮಾಡಿಸಿ ಭೀಮನದು ಉಕ್ಕಿರದು ಗದಾ ದಂಡದಿಂದ ಹೊಡೆದು ಹೊಡೆದು ಮುರಿದು ಹಾಕಿದ ಪ್ರತಿಮೆಗಳು ಮುರಿಯದೇ ಇದ್ದ ಪ್ರತಿಮೆಗಳು ಏನಿದ್ದು ಅದನ್ನು ನೋಡಿ ಓಹೋ ಏನೋ ಮಾಡಿದ್ದಾನೆ ಮುದುಕ ಅಂತ ತಿಳ್ಕೊಂಡು ಆಯಿತು ಅಲ್ಲೇ ಆಗಲಿ ಅಂತ ಹೇಳಿ ಧೃತರಾಷ್ಟ್ರನಿಗೆ ಉನ್ನತ ಸಿಂಹಾಸನವನ್ನು ಐವರು ಪಾಂಡವರಿಗೆ ಐವರು ಆಸನಗಳನ್ನು ವಿದುರನಿಗೆ ಕೃಪಾಚಾರ್ಯನಿಗೆ ಕೃತವರ್ಮನಿಗೆ ತನಗೆ ಗಾಂಧಾರಿಗೆ ಆಸನಗಳನ್ನು ಹಾಕಿಸಿ ಅಲ್ಲಿ ಹೋಗಿ ಪಾಂಡವರು ಧೃತರಾಷ್ಟ್ರನ್ನು ಭೇಟಿಯಾಗುವ ಸಂದರ್ಭವನ್ನು ಕೃಷ್ಣ ಅತ್ಯಂತ ಸುಲಭವಾಗಿ ಏರ್ಪಡಿಸ್ತಾ ಇದ್ದಾನೆ ಆ ಸಮ ಆ ಸಮಯದಲ್ಲಿ ಏನಾಯಿತು ತಮಾತ್ಮಜಾಂತಕರಣಂ ಪಿತಾ ಪುತ್ರ ವಧಾರ್ಧಿತ ಅಪ್ರೀಯಮಾಣ ಶೋಕಾರ್ಥ ಪಾಂಡವಂ ಪರ್ಯಶಸ್ವಜೇ ಪೀಠದಲ್ಲಿ ಕೂತಿದ್ದ ಮುದುಕ ಕುರುಡ ಇಳಿದು ಬರೋ ಹಾಗಿಲ್ಲ ಕೈ ಹೀಗಂತ ಇದ್ದಾನೆ ಏಲೋ ಧರ್ಮರಾಜ ಎಲ್ಲಿದ್ದೀಯೋ ನನ್ನ ಮಕ್ಕಳನ್ನೆಲ್ಲ ಕೊಲ್ಸೋದಕ್ಕೆ ನೀನೇ ಕಾರಣವಾದೇನಪ್ಪ ಅಥವಾ ನನ್ನ ಕರ್ಮ ಹಾಗಾಯಿತು ಬಿಡು ಎಲ್ಲಿ ಅಂತೂ ಧರ್ಮದಿಂದ ನೀವು ಕೊನೆಯಲ್ಲಿ ಯುದ್ಧದಲ್ಲಿ ಗೆದ್ದಿದ್ದೀರಿ ನಿನ್ನನ್ನು ಆಲಿಂಗಿಸ್ತೇನೆ ಬಾರೋ ಹತ್ತಿರದಲ್ಲಿ ಚೆನ್ನಾಗಿರಪ್ಪ ಧರ್ಮವಂತ ಅಂತ ಧರ್ಮರಾಜನನ್ನು ಕರೆದಿದ್ದಾನೆ ಆಲಿಂಗಿಸುವುದಕ್ಕೆ ಧರ್ಮರಾಜ ಬಂದ ಅಪ್ಪಿಕೊಂಡು ಶಾಸ್ತ್ರ ಮಾಡಿ ಆಯಿತು ನನ್ನ ಕರ್ಮ ನನಗೆ ಇನ್ನು ಮುಂದೆ ನೀನೇ ದೊರೆಯಾಗು ರಾಜ್ಯವನ್ನು ವಹಿಸಿಕೊ ಅಂತ ಹೇಳಿ ಅವನನ್ನು ಕಳಿಸಿದ ಅಲ್ಲಿಂದಾಚೆಗೆ ಭೀಮಾ ಎಲ್ಲಿದ್ದೀಯೋ ಬಾರೋ ನೀನೇ ಅಲ್ವೇನೋ ನನ್ನ ಮಕ್ಕಳ ನೂರು ಜನರನ್ನು ಕೊಂದಿದ್ದು ಅಲ್ಲಿ ಕಪಟ ಇಟ್ಟಿದ್ದ ಅದಕ್ಕೆ ಕೃಷ್ಣ ಏನು ಮಾಡಿದ ಆ ಪ್ರಾಯಶ ಅಂದರೆ ಭೀಮನ ಮೈ ಮೇಲೆ ಒಳ್ಳೆ ಮಲ್ಲಿಗೆ ಹೂವನ್ನು ಹಾರ ಹಾಕಿ ಅದೇ ರೀತಿ ಇನ್ನೊಂದು ಹಾರವನ್ನು ಭೀಮನ ಉಕ್ಕಿನ ಪ್ರತಿಮೆ ಏನಿತ್ತು ಅದರ ಮೇಲೆ ಹಾಕಿಸಿ ಶಬ್ದವಿಲ್ಲದಂತೆ ವಿದುರ ಮತ್ತು ಸಾತ್ಯಕಿ ಮೊದಲಾದವರು ಆ ಧೃತರಾಷ್ಟ್ರನ ಎದುರುಗಡೆ ತಂದು ನಿಲ್ಲಿಸ್ತಾರೆ ಭೀಮ ಮಾತಾಡೋದಿಲ್ಲ ಧೃತರಾಷ್ಟ್ರ ಕೇಳ್ತಾನೆ ಎಲ್ಲಿ ಭೀಮ ಯಾಕೋ ಇನ್ನೂ ಕುರುಡಿನ ಮೇಲೆ ಕೋಪ ಏನೋ ನಿನಗೆ ನನ್ನ ಮಕ್ಕಳೆಲ್ಲ ಹೋದರು ಬಾರೋ ನಾನೇ ಇಳಿದು ಬರಲೇನೋ ಆಲಂಗಿಸ್ತೇನು ಬಾರಪ್ಪ ಮಕ್ಕಳನ್ನು ಕೊಂದವರನ್ನು ಯಾವನೇ ದೊರೆ ಆಲಿಂಗಿಸ್ತಾನೆ ಅಂತ ಯೋಚನೆ ಮಾಡಿ ಇದರಲ್ಲಿ ಕಪಟ ಇದೆ ಕಟಕಿ ಇದೆ ಇದು ಗೊತ್ತಿತ್ತು ಕೃಷ್ಣನಿಗೆ ಉಪಾಯವಾಗಿ ಗೊಂಬೆಯನ್ನು ಮುಂದಕ್ಕೆ ತಳ್ಳುವಾಗ ಹತ್ತು ಸಾವಿರ ಆನೆಯ ಬಲವಿದ್ದ ಧೃತರಾಷ್ಟ್ರ ಆ ಉಕ್ಕಿನ ಪ್ರತಿಮೆಯನ್ನು ಬಲಾತ್ಕಾರವಾಗಿ ಆಲಿಂಗಿಸಿ ತನ್ನ ಕೋಪವನ್ನೆಲ್ಲ ಕ್ರೋಧವನ್ನೆಲ್ಲ ಪ್ರದರ್ಶಿಸಲಾಗಿ ಅದು ಬಾಂಬು ಸಿಡಿದಂತೆ ಸಾವಿರ ಚೂರಾಗಿ ಹೋಳಾಗಿ ದಿಕ್ಕು ದಿಕ್ಕಿಗೆ ಚದುರಿ ಹೋಯಿತು ಮುದುಕರಿಗೆ ಗಾಬರಿ ಆಯಿತು ಏನಾಯಿತು ಏನಾಯಿತು ಒಂದು ಆಲಿಂಗನದಲ್ಲಿ ಅಯ್ಯೋ ಭೀಮ ಸತ್ತು ಹೋಗಿಬಿಟ್ನೆ ಅಯ್ಯೋ ಭೀಮ ಹೋಗಿಬಿಟ್ಯಾ ನನ್ನ ಮಕ್ಕಳು ಹೋದರೂ ಪರವಾಗಿಲ್ಲ ನೀನಾರು ಬದುಕಿದ್ದೀಯ ಅಂತ ತಿಳ್ಕೊಂಡಿದ್ದೆ ಹೋಗಿಬಿಟ್ಯಾ ಅಂತ ಕೊಡೋ ಅಂತ ಕಪಟವಾಗಿ ಹೇಳುವಾಗ ಒಂದು ಹನಿ ಕಣ್ಣೀರಿಲ್ಲದೆ ಹೇಳುವಾಗ ಕೃಷ್ಣ ಹೇಳ್ತಾನೆ ಹೇ ಮುದುಕ ನಿನಗಿನ್ನೂ ಬುದ್ಧಿ ಬರಲಿಲ್ಲ ಸತ್ತವನು ಭೀಮ ಅಲ್ಲ ನಿನ್ನ ಕಪಟ ನನಗೆ ಗೊತ್ತಿತ್ತು ಅದಕ್ಕೆ ಗೊಂಬೈನ ಮುಂದೆ ತಳ್ಳಿದವು ಆ ಗೊಂಬೆ ಸಿಡಿದು ಚೂರಾಯಿತು ನಿನ್ನ ಕಪಟ ಲೋಕಕ್ಕೆ ಪ್ರಕಟವಾಯಿತು ಮಕ್ಕಳೆಲ್ಲ ಹೋದ ಮೇಲೆಯೂ ನಿನಗಿನ್ನೂ ಬುದ್ಧಿ ಬರಲಿಲ್ವಲ್ಲ ಅಂತ ಹೇಳಿದಾಗ ಆ ಹೊತ್ತಿಗೆ ವೇದವ್ಯಾಸರು ಬರ್ತಾರೆ ಅದೇ ಜಾಗದಲ್ಲಿ ಅವರು ಬುದ್ಧಿ ಹೇಳ್ತಾರೆ ಬುದ್ಧಿ ಹೇಳ್ತಾರೆ ಎಷ್ಟು ಹೇಳಿದ್ರು ಇವ್ನು ಕೇಳಬೇಕಲ್ಲ ಗಾಂಧಾರಿ ನೋಡಿದಳು ತನ್ನ ಗಂಡ ಮಾಡಿದ ಪಾತಕವನ್ನು ನೋಡಿದಳು ಮನಸ್ಸಿಗೆ ನಾಚಿಕೆಯಾಯಿತು ಭೀಮನನ್ನ ಕರೀತಾ ಇದ್ದಾಳೆ ಬಾರೋ ಇಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾಳೆ ನನ್ನ ಮಕ್ಕಳನ್ನೆಲ್ಲ ಕೊಂದೆಲ್ಲ ಅಂತೂ ಪ್ರತಿಜ್ಞೆ ತೀರಿಸ್ಕೊಂಡೆಲ್ಲ ನಿನ್ನ ಮನಸ್ಸಿಗೆ ನೆಮ್ಮದಿ ಆಯ್ತೇನೋ ನಮಗೆ ಶ್ರಾದ್ದ ಮಾಡೋದಕ್ಕೆ ಅಂತ ಒಬ್ಬ ಮಗನನ್ನಾದರೂ ಬಿಟ್ಟಿದ್ದು ಚೆನ್ನಾಗಿತ್ತಲ್ಲೋ ಒಬ್ಬನನ್ನು ಬಿಡಿದೆಲ್ಲರನ್ನು ಕೊಂದುಬಿಟ್ಟೆಲ್ಲೋ ಅಯ್ಯೋ ನನ್ನ ಸಂಕಟ ಯಾರಿಗೆ ಹೇಳ್ಕೊಳ್ಳಿ ಒಂದು ಮಗು ಸೊತ್ತರೆ ತಾಯಿ ಕಷ್ಟಪಡ್ತಾಳೆ ನೂರೂರು ಮಕ್ಕಳನ್ನು ಕಳ್ಕೊಂಡು ನಾನು ಎಷ್ಟು ದುಃಖ ತಪ್ತಳಾಗಿದ್ದೇನೆ ಇನ್ನೊಂದು ಮಾತು ಕೇಳ್ತೇನೆ ಯಾರೋ ಹೇಳಿದರು ನನ್ನ ಮಗ ದುಶ್ಯಾಸನನ ರಕ್ತವನ್ನು ಬಿಸಿ ರಕ್ತವನ್ನು ಎದೆಯನ್ನು ಕುಡಿದೆ ಕುಡಿದೆಯಂತೆ ನೀನು ಅಪಿ ಅಪಿಪಶ್ಯೋಣಿತಂ ಸಂಖ್ಯೆ ದುಶ್ಯಾಸನ ಶರೀರಜಂ ಸದ್ಭಿ ವಿಗರ್ಹಿತಂ ಘೋರಂ ಅನಾರ್ಯ ಸೇವಿತಂ ಸತ್ಪುರುಷರು ಮಾಡ್ತಾರೆ ಈ ಕೆಲಸವನ್ನು ಅಣ್ಣ ತಮ್ಮಂದರು ಒಬ್ಬರು ರಕ್ತವನ್ನೊಬ್ಬರು ಒಬ್ಬರು ಕುಡಿತಾರಿಯೇ ಕ್ರೂರಂ ಕರ್ಮ ಅಕೃಥ ತಸ್ಮಾತ್ ತದಯುಕ್ತ ಮೃಕೋದರ ಇದೊಂದು ಉತ್ತರ ಕೊಟ್ಬಿಡು ಯಾವ ಧೈರ್ಯ ಬಂತು ನಿನಗೆ ನನ್ನ ನನ್ನ ಮಗ ತಪ್ಪು ಮಾಡಿದ ದ್ರೌಪದಿಗೆ ಅನ್ಯಾಯ ಮಾಡಿದ ಕೊಲ್ತೀನಿ ಪ್ರತಿಜ್ಞೆ ಮಾಡಿದೆ ಕೊಂದೆ ಸರಿ ರಕ್ತವನ್ನು ಕೊಡಿದೆ ಅಂತಲ್ಲೋ ಮಾಡ್ಬೋದೇ ಇದನ್ನು ಅಂತ ಕೇಳಿದಾಗಿ ಅದಕ್ಕೆ ಭೀಮಸೇನ ಕೈ ಮುಗಿದು ಹೇಳ್ತಾನೆ ಅನ್ಯಸ್ಯಾಪಿ ನ ಮನುಷ್ಯ ಮನುಷ್ಯನ ರಕ್ತವನ್ನು ಕುಡಿಯಬಾರದು ಬೇರೆಯವನಿದ್ದರೂ ಸರಿ ಜ್ಞಾತಿ ಅಂತಲ್ಲ ಅನ್ಯಸ್ಯಾಪಿನ ಪಾತವ್ಯ ರುಧಿರಂ ಕೆಂ ಪುನಃಸ್ವಕಂ ಸ್ವಕಂ ಅದರಲ್ಲಿ ನಮ್ಮ ಮನೆಯ ರಕ್ತವನ್ನು ನಾನೇ ಕುಡಿಯುವುದಂದ್ರೆ ತಾಯಿ ಯಥೈವಾತ್ಮ ತಥಾ ಭ್ರಾತ ನಾನು ಹೇಗೋ ನನ್ನ ಆತ್ಮ ಹೇಗೋ ಸೋದರನೂ ಹಾಗೆಯೇ ಹೊರತು ವಿಶೇಷೋ ನಾಸ್ತಿ ಕಶ್ಚನ ರುಧಿರಂ ನ ವ್ಯತಿಕ್ರಾಮತಿ ದಂತವುಷ್ಟಂ ಮೇ ಅಂಬಮಾಶುಚಃ ನಿನ್ನ ಮಗನ ರಕ್ತ ನನ್ನ ತುಟಿಯನ್ನು ಹಲ್ಲನ್ನು ಮೀರಿ ಒಂದು ಹನಿ ಒಳಗೆ ಹೋಗಲಿಲ್ಲ ತಾಯಿ ಎಂಬುದಾಗಿ ನಾವು ಕುಡಿಯಲೇ ಇಲ್ಲ ಅಂತ ಹೇಳಿಬಿಟ್ಟ ಭೀಮಸೇನ ಇಲ್ಲಿ ಕೆಲವರು ಪ್ರಶ್ನೆ ಕೇಳ್ತಾರೆ ಕುಡೀದೇ ಇದ್ದರೆ ಪ್ರತಿಜ್ಞೆ ಹೋಗುತ್ತೆ ಕುಡಿದಿದ್ದ ಪಕ್ಷದಲ್ಲಿ ಸುಳ್ಳು ಹೇಳಿದ ಅಂತ ಹೇಳಬೇಕಾಗತ್ತೆ ಏನು ಮಾಡಿದ ತುಂಬ ಯೋಚನೆ ಮಾಡಿ ಕೊನೆಗೆ ಒಂದು ನಿರ್ಣಯಕ್ಕೆ ಬರೋಣ ಭೀಮಾ ಇಲ್ಲಿ ಸುಳ್ಳು ಹೇಳಿದ ರಕ್ತ ಕುಡಿದಿದ್ದು ನಿಜ ಇಲ್ಲದ್ರೆ ಪ್ರತಿಜ್ಞೆ ಹೋಗ್ತಿತ್ತು ಮತ್ತು ಸುಳ್ಳು ಹೇಳಿದ್ನಲ್ಲ ಸುಳ್ಳು ಹೇಳಿದ್ದು ಇವಳು ಗಾಂಧಾರಿ ಸತ್ತು ಹೋಗದೇ ಇರಲಿ ಅಂತ ಆಪತ್ಕಾಲದಲ್ಲಿ ಒಂದು ಜೀವ ಉಳಿಸುವುದಕ್ಕೆ ಈಗ ಸುಳ್ಳು ಹೇಳ್ಬೋದು ರಾಮಾಯಣದಲ್ಲಿಯೂ ಒಂದೆರಡು ಪ್ರಸಂಗಗಳು ಹೀಗೆ ಬರ್ತವೆ ಆಪತ್ಕಾಲದಲ್ಲಿ ಈಗ ದಶರಥ ಅರಮನೆ ಮುಂದೆ ನಿಂತಿದ್ದಾನೆ ನಿಧಾನವಾಗಿ ರಥ ಬಿಡುವಂತಾನೆ ಸೂತನಿಗೆ ಸುಮಂತನಿಗೆ ಬೇಗ ಬಿಡುವಂತಾನೆ ರಾಮಚಂದ್ರ ಅವ್ರು ಹಾಗೊಂದು ಹೇಳ್ತಾರೆ ನೀವೊಂದು ಹೇಳಿ ಯಾರು ಮಾತು ಕೇಳಲಿ ಅಂದರೆ ಬೇಗ ಬಿಟ್ಬಿಡು ವಾಪಸ್ ಬಂದು ಕೇಳಿದ್ರೆ ನೀವು ಹೇಳಿದ ಕಿವಿಗೆ ಬೀಳಿಲ್ಲ ಅಂತ ಹೇಳಿಬಿಡು ಅಂತ ರಾಮಚಂದ್ರನೇ ದಶರಥನಿಗೆ ದುಃಖ ಬೆಳೆಯೋದು ಬೇಡ ಅಂತ ಸುಳ್ಳು ಹೇಳು ಅಂತ ಹೇಳಿಕೊಟ್ಟದ್ರಿಂದ ಅಂಥದ್ದೊಂದು ಪ್ರಸಂಗ ನಡೆಯಿತು ಅಂತ ತಿಳ್ಕೊಂಡು ನಾವು ತೀರ್ಮಾನ ಮಾಡಬೇಕು ಆಮೇಲೆ ಗಾಂಧಾರಿ ಅಯ್ಯೋ ಹಾಸ್ಯ ಇಬ್ಬರು ಕುರುಡರು ಎಷ್ಟು ರೇಖಾನ ವರ್ಜಿತ ಊರ್ಗೋಲಿನಂತೆ ಒಂದು ಮಗುವನ್ನು ಬಿಡಲಿಲ್ಲ ಅಂತ ಹೇಳಲಾಗಿ ಆಮೇಲೆ ಕೊನೆಯಲ್ಲಿ ಧರ್ಮರಾಜನ್ ನೋಡ್ತಾಳೆ ತನ್ನ ಕಣ್ಣಿನ ಪಟ್ಟಿನ ತುದಿಯಿಂದ ವಕ್ರವಾಗಿ ನೋಡಿ ಏ ಧರ್ಮರಾಜ ನಿನ್ನಿಂದಲೇ ಇಷ್ಟಾಗಿದ್ದು ಹೇಳಿ ಆ ಸ್ವಲ್ಪ ಕಣ್ಣು ಪಟ್ಟಿಯನ್ನು ಸರಿಸಿ ನೋಡಿದ್ರಿಂದ ಗಾಂಧಾರಿಯ ದೃಷ್ಟಿಗೆ ಯುಧಿಷ್ಠರನ ಕಾಲು ಬೆರಳುಗಳ ಉಗುರುಗಳೆಲ್ಲ ವಕ್ರವಾಗಿ ಹೋದವು ಎಂಬುದಾಗಿ ಹೇಳ್ತಾರೆ ಗಾಂಧಾರಿಯ ಹೊಟ್ಟೆ ಎಷ್ಟು ಉರಿತಿತ್ತು ಅಂದರೆ ಪುತ್ರಹಂತ ನೃಶಂಸೋಹಂ ತವ ದೇವಿ ಯುಧಿಷ್ಠಿರ ಶಾಪಾರ್ಹ ಪೃಥ್ವೀನಾಶೇ ಹೇತುಭೂತಃ ಶಪಸ್ವಮಾಂ ಧರ್ಮರಾಜನೇ ಕೇಳ್ತಾನೆ ಗಾಂಧಾರಿಗೆ ನಿನ್ನ ಮಕ್ಕಳನ್ನ ಕೊಲ್ಲಿಸ್ತವನು ಭೂಮಿಯಲ್ಲಿದ್ದ ರಾಜರನ್ನೆಲ್ಲ ಸಾಯಿಸಿದವನು ನಿನಗೆ ಕೋಪ ಆರದೇ ಇದ್ದರೆ ನನಗೆ ಶಾಪ ಹಾಕಬಹುದು ಹಾಕು ಶಾಪ ಹಾಕು ಅಂತ ಯಾರು ಕೇಳ್ತಾರೆ ಮಾತು ಶಾಪ ಹಾಕಿ ಅಂತ ಯಾರು ಊಟ ಹಾಕಿ ಅಂತ ಕೇಳ್ತಾರೆ ಶಾಪ ಹಾಕಿ ಅಂತ ಕೇಳುವುದುಂಟೆ ತಸ್ಯ ಆಮನದ ದೇಹಸ್ಯ ಪಾದಯೋ ನಿಪತಿಷ್ಯತಃ ತಲೆ ಬಗ್ಗಿ ಗಾಂಧಾರಿ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಇರುವಾಗ ಅಂಗುಲ್ಯಗ್ರಾಣಿ ದೃಶೇ ದೇವಿ ಪಟ್ಟಾಂತರೇಣ ಕಣ್ಣಿಗೆ ಪಟ್ಟಿಯನ್ನು ಹಾಕ್ಕೊಂಡಿದ್ಲು ಅದರ ತುದಿಯನ್ನು ಸ್ವಲ್ಪ ಹೀಗೆ ನೋಡಲಾಗಿ ಧರ್ಮರಾಜನ ಕಾಲುಗಳ ಉಗುರುಗಳು ಕಣ್ಣಿಗೆ ಬೀಳಲಾಗಿ ಆ ಉರಿಯ ಮಾತರಿಂದ ತತಸ್ಸ ಕುನಖಿ ಭೂತಃ ಕುನಖಿ ಉಗುರು ಸುಟ್ಟು ಹೋಯಿತು ಕಪ್ಪಾಗಿ ಹೋಯಿತು ಅದಕ್ಕೆ ಮುಂಚೆ ಆಗಿತ್ತು ದರ್ಶನೀಯ ನಖೋ ನೃಪಃ ನೋಡೋಕೆ ಚೆನ್ನಾಗಿದ್ದ ಧರ್ಮರಾಜ ಉಗುರು ಸುಟ್ಟು ಹೋಯಿತು ಇದನ್ನು ಕಣ್ಣಿಂದ ನೋಡಿದ ಅರ್ಜುನ ತಂದೃಷ್ಟ್ವಾ ಚ ಅರ್ಜುನೋ ಗಚ್ಚತಿ ವಾಸುದೇವಸ್ಯ ಪೃಷ್ಠತಃ ನನ್ನಲ್ಲಿ ಸುಟ್ಟು ಬಿಡ್ತಾಳು ಅಂತ ಕೃಷ್ಣನ ಬೆನ್ನ ಹಿಂದೆ ಹೋಗಿ ಅವತುಕೊಂಡ ಅಂಥ ಮಹಾವೀರ ಯಾವ ಅಸ್ತ್ರಶಸ್ತ್ರಕ್ಕೆ ಬೆದರದೇ ಇದ್ದವನು ಗಾಂಧಾರಿ ಶಾಪಕ್ಕೆ ಬೆದರಿ ಹಿಂದೆ ಹೋಗಿ ನಿಂತುಕೊಳ್ತಾನೆ ತಥೋ ಬಾಷ್ಪಂ ಸಮುತ್ಸೃಜ್ಯ ಸಹ ಪುತ್ರ ಇಷ್ಟದ ಪ್ರಥ ಕುಂತಿದೇವಿನೂ ಬಂದಿದ್ದು ಆ ಜಾಗದಲ್ಲಿ ಅವಳು ಅಂತ ಹೇಳ್ತಾ ಇದ್ದಾಳೆ ಗಾಂಧಾರಿ ಒಂದು ಕಡೆ ಅಳ್ತಾ ಇದ್ದಾಳೆ ಈ ಸ್ತ್ರೀ ಪರ್ವದಲ್ಲಿ ಇದು ಸ್ತ್ರೀ ವಿಲಾಪ ಪರ್ವ ಆರಂಭವಾಯಿತು ಕೃಷ್ಣ ಕೃಷ್ಣ ಕೃಷ್ಣ ನನ್ನ ಮಕ್ಕಳನ್ನೆಲ್ಲ ಕೊಲ್ಲಿಸಿಬಿಟ್ಟೆ ನೀನು ನನ್ನ ನೂರ್ವರು ಸೊಸೆಯರು ವಿಧವೀರಾದರು ಅಯ್ಯೋ ನಿನಗೆ ಕರುಣೆ ಇಲ್ಲವೇ ಅಂತ ಗಾಂಧಾರಿ ಹೇಳ್ತಾ ಇದ್ದಾಳೆ ಈ ಜಾಗವನ್ನು ನಮ್ಮ ಕರ್ನಾಟಕದ ಮಹಾಕವಿ ಬೇಂದ್ರೆ ಅವರು ಬೇರೆ ರೀತಿ ನಿರ್ವಹಣೆ ಮಾಡಿಸಿದರು ಮೂಲದಲ್ಲಿಲ್ಲ ಕೃಷ್ಣನಿಗೆ ಕೋಪ ಬಂತಂತೆ ಎಲ್ಲ ಹುಚ್ಚಿ ನಿನ್ನ ನೂರ್ವರ ಸೊಸೆಯರು ಮುಂಡೆಯರಾದರು ಅಂತ ಅಳ್ತೀಯಲ್ಲ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಹೋಗಿದೆ ಎಷ್ಟೊಂದು ಜನ ವಿಧವೆಯರಾಗಿದ್ದಾರೆ ಅಳ್ತಾ ಇಲ್ಲ ನೀನು ಬರೀ ನಿನ್ನ ಸೊಸೆಯರಿಗೋಸ್ಕರ ಅಳ್ತೀಯಲ್ಲ ಅಳುವುದರಲ್ಲಿಯೂ ಸ್ವಾರ್ಥವೇ ಅಂತ ಕೃಷ್ಣ ತುಂಬ ಆಕ್ರೋಶವನ್ನು ಮಾಡಿದ ಅದು ಸ್ವಲ್ಪ ಅವಳು ಬಾಯನ್ನು ಮುಚ್ಚಿತು ದ್ರೌಪದಿ ಬಂದಳ್ತಾ ಇದ್ದಾಳೆ ಆರ್ಯೇ ಪೌತ್ರಾ ಕೊತೆ ಸರ್ವೇ ಸೌಭದ್ರ ಸಹಿತಾಗತಾ ನನ್ನ ಮೊಮ್ಮಗ ಅಭಿಮನ್ಯು ಏನು ಮಾಡಿದ್ದ ನನ್ನ ಮಕ್ಕಳೇನು ಮಾಡಿದ್ರು ನಿನ್ನ ಮೊಮ್ಮಕ್ಕಳೇನು ಮಾಡಿದ್ರು ಯಾರ್ದೋ ಒಬ್ಬಳು ತಪ್ಪರಿಂದ ಅಷ್ಟು ಜನ ಹೋಯ್ತಲ್ಲ ಅವಳು ಅಳ್ತಾ ಇದ್ದಾಳೆ ದ್ರೌಪದಿ ದೇವಿ ಈ ಕಡೆಯಲ್ಲಿ ಮತ್ತೆ ವೇದವ್ಯಾಸರು ಬಂದರು ಗಾಂಧಾರಿ ಹೇಳುವುದನ್ನು ನೋಡಿದರು ಸಮಾಧಾನ ಮಾಡ್ತಾರೆ ನೀ ನೋಡಮ್ಮ ಶಂಕರನ ದಸೆಯಿಂದ ನೂರು ಮಕ್ಕಳು ಬೇಕು ಅಂತ ವರ ಪಡ್ಕೊಂಡೆ ನಿನ್ನ ದುರ್ವಿಧಿ ಏನು ಮಾಡಿತು ನಿನ್ನ ಹೊಟ್ಟೆಯಲ್ಲಿ ಹನ್ನೆರಡು ವರ್ಷ ಒಂದಿಷ್ಟುದ ಮಾಂಸದ ತುಂಡನ್ನು ಬೆಳೆಸಿಟ್ಟಿತು ಮಾಂಸ ಪೇಷಳ ಅದು ಮಗುವಲ್ಲ ಆಕಾರವಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಇಂಥದ್ದೊಂದು ಹುಟ್ಟಿತಲ್ಲ ಅಂತ ನೀನು ಎದೆ ಬಡ್ಕೊಂಡಾಗ ಹೊಟ್ಟೆ ಬಡ್ಕೊಂಡಾಗ ನಿನ್ನ ಇಷ್ಟದಂತೆ ನಾನು ಅದನ್ನು ನೂರು ಚೂರು ಮಾಡಿ ಮಡಕೆಗಳಿಟ್ಟು ಬೆಳೆಸಿದರು ಆ ಕಾಲದಲ್ಲಿ ಪ್ರಸವ ಆದ್ದರಿಂದ ಅದು ಹನ್ನೆರಡು ವರ್ಷದ ಗರ್ಭ ನಿನಗೆ ಅದು ಟೈಮ್ ಹೆಚ್ಚು ಅಂತ ಅನಿಸಿರ್ಬೋದು ಅದು ದುರ್ವಿಧಿ ಹೀಗೆ ಹೋಗಬೇಕಾಯಿತು ಹೋಯಿತು ನಿನಗಿನ್ನೂ ಅಳುವುದಿದ್ದರೆ ಸತ್ತು ಹೋದರೆ ನಿನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಯುದ್ಧ ಭೂಮಿಯಲ್ಲಿ ಏನೇನು ನೋಡಬೇಕೋ ಅದೆಲ್ಲವನ್ನು ಇಲ್ಲೇ ನೋಡುವೆ ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ ನೋಡು ಎಂಬುದಾಗಿ ಹೇಳ್ತಾರೆ ವೇದವ್ಯಾಸರು ಗಾಂಧಾರಿ ಕೂತಲ್ಲೇ ಆ ಯುದ್ಧ ಭೂಮಿಯಲ್ಲಿ ಯಾರ್ಯಾರು ಹೇಗೆ ಹೇಗೆ ಶತ್ರು ಅನ್ನೋದನ್ನು ಮತ್ತೆ ನೀವು ಫಿಲ್ಮ್ ಮಾಡಿ ರಿಲೇ ಮಾಡಿದ ಹಾಗೆ ದುರ್ಯೋಧನ ಸತ್ತದ್ದು ದುಶಾಸನ ಸತ್ತದ್ದು ಕರ್ಣ ಸತ್ತದ್ದು ಅದು ಒಂದೊಂದನ್ನು ನೋಡ್ತಾಳೆ ಒಟ್ಟಿಗೆ ನೋಡ್ತಾಳೆ ಬರೀ ಮರಣವನ್ನೇ ನೋಡ್ತಾಳೆ ಭೀಷ್ಮರಿಂದ ಹಿಡಿದು ಅದನ್ನು ನೋಡ್ತಾ ನೋಡ್ತಾ ದುಃಖ ಉಮ್ಮಳಿಸಿ ಉಮ್ಮಳಿಸಿ ಕೊನೆಯಲ್ಲಿ ಕೃಷ್ಣನಿಗೆ ಒಂದು ಶಾಪವನ್ನು ಕೊಡ್ತಾಳೆ ನೀನೇ ಮಾಡಿದ್ದೆಷ್ಟಲ್ಲ ದುಃಖೋಪಹತ ವಿಜ್ಞಾನ ಮುತ್ಸೃಜ ಭಾರತ ಪರೀತಾಂಗೀ ಜಗಾಮ ಶೌರಿಂ ದೋಷೇಣ ಗಾಂಧಾರಿ ವ್ಯತಿತೇಂದ್ರಿಯ ಕೃಷ್ಣನನ್ನೇ ಬೈತಾಳೆ ಇವತ್ತೆಷ್ಟೋ ಜನ ಕರ್ನಾಟಕದಲ್ಲಿ ಬೇರೆ ನಮ್ಮ ಭಾರತ ದೇಶದಲ್ಲಿ ಮೂಲ ಕಥೆಯ ಧರ್ಮದ ಬಿಂದುವನ್ನು ನೋಡದೇ ಇದ್ದವರು ಕೃಷ್ಣನೇ ಕೃಷ್ಣ ಮೂಲ ಮನರ್ಥಾಯ ಒಬ್ಬ ಸಂಸ್ಕೃತ ಪಂಡಿತರು ನನ್ನ ಕಣ್ಣೆದುರಿಗೆ ನಮ್ಮ ಮಹಾರಾಜ ಕಾಲೇಜಲ್ಲಿ ಸಂಸ್ಕೃತ ಪ್ರೊಫೆಸರ್ ಆಗಿದ್ದವರು ಎಲ್ಲ ದ್ರೌಪದಿಯಿಂದಲೇ ಇಷ್ಟೆಲ್ಲ ಅನರ್ಥ ಆಗಿತ್ತು ಅಂದ್ಬಿಟ್ರು ಏನು ಮಾಡ್ತೀರಿ ಪಂಡಿತರು ವಿದ್ವಾಂಸರು ಕನ್ನಡ ಕವಿಗಳು ಒಬ್ಬರು ರಣಚಂಡಿಯು ಆ ಬೆಂಕಿಯ ಮಗಳು ಹೆಣ್ಣಿನ ರೂಪದ ಬರಸಿಡಿಲವಳು ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅದೆಲ್ಲ ಸರಿ ಹೋಯಿತು ರಣಚಂಡಿಯು ಆ ಬೆಂಕಿಯ ಮಗಳು ಅಗ್ನಿಪುತ್ರಿನ ಬೆಂಕಿ ಮಗಳು ಹೆಣ್ಣಿನ ರೂಪದ ಬರಸಿಡಿಲು ಇಲ್ಲ ಮೋಡವಿಲ್ಲ ಶುದ್ಧ ಆಕಾಶದಲ್ಲಿ ಸಿಡಿಲು ಬಡಿದಂತೆ ಬಂದವಳು ಅವಳೇ ಇಷ್ಟೆಲ್ಲ ಆಹುತಿ ತಗೊಂಡು ಹೋಗಿಬಿಟ್ಲು ಮಾರಿ ನೋಡಿ ತಿಳಿದವರು ವಿದ್ವಾಂಸರು ಕವಿಗಳು ಕವಿಗಳ ಇಲ್ಲಿಂಥ ಮಾತಿನ್ನೂ ಬರುತ್ತೆ ಅಂದರೆ ನೂರ ಸಂಸ್ಕೃತ ವೇದವ್ಯಾಸರ ದರ್ಶನಕ್ಕೆ ನಾವು ಎಷ್ಟು ದೂರದಲ್ಲಿದ್ದೇವೆ ನೋಡಿಕೊಳ್ಳಿ ತನ್ನ ಮೇಲೆ ತಪ್ಪು ಬರಬಾರದು ಜನ ಬೈಬಾರದು ಅಂತ ಸಂಧಿಗೆಲ್ಲ ಹೋಗಿ ಶಾಂತಿಯೆಲ್ಲ ಮಾತಾಡಿ ಪ್ರಾಂಜಲ ಬುದ್ಧಿಯಿಂದ ಇಷ್ಟೆಲ್ಲ ಕೃಷ್ಣ ಮಾಡಿದ ಮೇಲೆಯೂ ಬೈತಾರೆ ಇಂಥವರಿಗೆ ವಿಧಿ ಇಲ್ಲದೆ ನಾವು ಹೇಳಬೇಕು ವೇದಾಂತ ಪರಿಜ್ಞಾನವಿಲ್ಲ ಬ್ರಹ್ಮಸೂತ್ರಗಳನ್ನು ಓದದೇ ಇದ್ದರೆ ಉಪನಿಷತ್ತುಗಳನ್ನು ಓದದೇ ಇದ್ದರೆ ಪರಿಹಾರವಾಗುವುದಿಲ್ಲ ಭಗವಂತ ಯಾರ ಕೈಯನ್ನು ಹಿಡಿಸಿ ಬೇಕಂತ ಪಾಪವನ್ನು ಮಾಡಿಸುವುದಿಲ್ಲ ಯಾರ ಕೈಯನ್ನು ಹಿಡಿಸಿ ಬೇಕಂತ ಪುಣ್ಯವನ್ನು ಮಾಡಿಸುವುದಿಲ್ಲ ಎಲ್ಲರಿಗೂ ಸಮವಾಗಿ ಬುದ್ಧಿ ಕೊಟ್ಟಿದ್ದಾನೆ ನಮೇ ದ್ವೇಷೋಸ್ತಿ ನಪ್ರಿಯ ಗೀತೆಯಲ್ಲಿ ಹೇಳಿದ್ದಾನೆ ಅವರವರ ಕರ್ಮದಂತೆ ಅವರವರೇ ಆರಿಸಿಕೊಂಡು ಸ್ವಾತಂತ್ರ್ಯ ದುರುಪಯೋಗದಿಂದ ಏನೇನು ಕೆಲಸ ಮಾಡ್ತಾರೆ ವೈಷಮ್ಯ ನೈರ್ಗೃಣ್ಯೆ ಒಬ್ರಿಗೊಂದು ಒಬ್ರಿಗೊಂದು ವಿಷಮವಾಗಿದ್ದಾನೆ ನೈರ್ಗೃಣ್ಯ ಗೃಹ ಅಂದರೆ ಕರುಣೆ ಕರುಣೆ ಇಲ್ಲದಿದ್ದವನು ಇದು ನ ಭಗವಂತನಿಗೆ ವೈಷಮ್ಯ ನೈರ್ಗೃಣ್ಯೇ ನ ಸಾಪೇಕ್ಷತ್ವ ಬ್ರಹ್ಮಸೂತ್ರ ಮನುಷ್ಯರು ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಫಲ ಕೊಡ್ತಾರೆ ಭೀಷ್ಮ ಮಾಡಿದ ತಪ್ಪಿಗೆ ಭೀಷ್ಮ ಹೋದ ದ್ರೋಣ ಮಾಡಿದ ತಪ್ಪಿಗೆ ದ್ರೋಣ ಹೋದ ದುರ್ಯೋಧನ ಮಾಡಿದ ತಪ್ಪಿಗೆ ದುರ್ಯೋಧನ ಹೋದ ಬದುಕಿ ಉಳಿದವನು ಧೃತರಾಷ್ಟ್ರ ತನ್ನ ಪಾಪ ಕರ್ಮಕ್ಕೆ ಮಕ್ಕಳೆಲ್ಲ ಹೋದದ್ದನ್ನು ನೋಡಿಕೊಂಡು ಪಾಂಡವರ ಪಿಂಡವನ್ನು ತಿಂತ ಬದುಕ್ತಾನೆ ಇದು ಕರ್ಮ ಕರ್ಮ ಕರ್ಮ ಕರ್ಮ ಸಿದ್ಧಾಂತ ಕರ್ಮ ಸಿದ್ಧಾಂತ ಅರ್ಥ ಮಾಡಿಕೊಳ್ಳದೆ ಇದ್ದವರು ಇವನೇ ಮಾಡಿದ ಅವನೇ ಮಾಡಿದ ಕೃಷ್ಣ ಮಾಡಿದ ಪಾಂಡವರು ಮಾಡಿದ್ರು ದ್ರೌಪದಿ ಮಾಡಿದ್ದು ಇದು ಅವಿವೇಕದ ಮಾತು ಆದರೆ ಸಂಕಟ ಅನ್ನೋದು ಮನುಷ್ಯನಿಗೆ ಬಾಯಲ್ಲಿ ಕೆಟ್ಟ ಮಾತುಗಳನ್ನು ಆಡಿಸುತ್ತೆ ಗಾಂಧಾರಿ ಹೇಳಿದ್ದು ಪಾಂಡವ ಧಾರ್ತರಾಷ್ಟ್ರಾಶ್ಚ ದಗ್ಧ ಕೃಷ್ಣ ಪರಸ್ಪರ ನನ್ನ ಮಕ್ಕಳು ಪಾಂಡವರು ಪರಸ್ಪರ ಹೊಡೆದಾಡಿದರು ಯುದ್ಧ ಮಾಡಿದರು ಕೃಷ್ಣ ಉಪೇಕ್ಷಿತ ವಿನಶ್ಯಂತಹ ತ್ವಯಾಕಸ್ಮಾತ್ ಜನಾರ್ದನ ಏನು ಜನಾರ್ದನ ಜನರನ್ನು ಹುರಿಯುವವನು ಜನರನ್ನು ಮರ್ದನ ಮಾಡುವವನು ಜನರನ್ನು ಅರೆಯುವವನು ಉಪೇಕ್ಷಿತ ವಿನಶ್ಯಂತ ಅವರು ಪರಸ್ಪರ ಹೊಡೆದಾಡ್ತಾ ಇದ್ರೆ ನಿಗ್ರಹ ಮಾಡಿ ಸದ್ಬುದ್ಧಿಯನ್ನು ಕೊಟ್ಟು ನನ್ನ ಮಕ್ಕಳಿಗೂ ಪಾಂಡವರಿಗೂ ಯುದ್ಧವನ್ನು ನಿಲ್ಲಿಸಬೇಕಾಗಿದ್ದವನು ಶಕ್ತೇನ ಬಹುಭೃತ್ಯೇನ ವಿಪುಲೇ ತಿಷ್ಟತಾ ಬಲೆ ನಿನ್ನಲ್ಲಿ ಸೈನ್ಯ ಇಲ್ಲವೇ ನಿನ್ನಲ್ಲಿ ಬುದ್ಧಿ ಇಲ್ಲವೇ ನೀನು ಸರ್ವಶಕ್ತನಲ್ಲವೇ ನಿಲ್ಲಿಸುವುದಕ್ಕೆ ಶಕ್ತಿ ಇದ್ದರೂ ಕೂಡ ಇಚ್ಛತೋ ಉಪೇಕ್ಷಿತ ನಾಶ ನಿನ್ನ ಇಷ್ಟದಂತೆಯೇ ಕುರುನಾಶವಾಯಿತು ಯಸ್ಮಾತ್ವಯ ಮಹಾಬಾಹೋ ಫಲಂ ವಾಪ್ನು ನೀನೇ ಇಷ್ಟಪಟ್ಟು ಇಷ್ಟು ಜನರನ್ನು ಕೊಲಿಸಿದ್ದೀಯಾದ್ದರಿಂದ ನಾನು ನಿನಗೆ ಶಾಪವನ್ನು ಕೊಡ್ತೇನೆ ಪತಿ ಶುಶ್ರೂಷಯ ಎನ್ಮೇ ತಪ ಕಿಂಚಿದುಪಾರ್ಜಿತಂ ಪತಿ ಶುಶ್ರೂಷ ಮಾಡಿ ತಪಸ್ಸಿನ ಬಲವಿದ್ದರೆ ತೇನ ತ್ವಾಂ ದುರವಾಪೇನ ಶಪ್ಸೆ ಚಕ್ರ ಗದಾಧರ ನೀ ಚಕ್ರವನ್ನಾದರೂ ಹಿಡಿ ಗದೆಯನ್ನಾದರೂ ಹಿಡಿ ನನ್ನ ಶಾಪನೆಯನ್ನು ಸುಟ್ಟು ಬಿಡುತ್ತೆ ಏನು ಅಂತ ಕೇಳಿದರೆ ತೋಮಪಿ ಉಪಸ್ಥಿತೇ ವರ್ಷೆ ಷಟ್ತ್ರಿಂಶೆ ಇಲ್ಲಿಂದ ಸರಿಯಾಗಿ ಮೂವತ್ತಾರನೇ ವರ್ಷದಲ್ಲಿ ಉಪಸ್ಥಿತೆ ನೀನು ಒಂದು ಕಡೆ ಕೂತಿದ್ದಾಗ ಹತಜ್ಞಾತಿ ಹತ ಮಾತ್ಯ ನಿನ್ನ ಕಣ್ಣೆದುರಿಗೆ ನಿನ್ನ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಮಿತ್ರರು ಬಾಂಧವರು ಎಲ್ಲ ಯಾದವರು ಸತ್ತು ನೀನು ಒಂದು ಕಡೆ ಕೂತಿದ್ದಾಗ ಹತಪುತ್ರ ವನೇ ಚರಹ ಕಾಡಲ್ಲಿ ಕಾಡಲಲಿತಾ ಇದ್ದಾಗ ಅನಾಥವತ್ತು ಅವಿಜ್ಞಾತ ನಿನಗೆ ಯಾರೂ ಒಬ್ಬರು ಉಳಿಲಿಲ್ವಲ್ಲ ಅಂತ ದುಃಖ ಪಡ್ತಾ ಇರುವಾಗ ಲೋಕೇಶು ಅನಭಿಲಕ್ಷಿತ ನಿನಗಾಗಿ ಕಣ್ಣೀರು ಹಾಕುವರೊಬ್ಬರು ಇಲ್ಲದೇ ಇರುವಾಗ ಕುತ್ಸಿತೇನಾಭ್ಯುಪಾಯೇನ ಅತ್ಯಂತ ಕೆಟ್ಟ ರೀತಿಯಿಂದ ನಿಧನಂ ಸಮವಾಪ್ಸಿಸಿ ನೀನು ಹಾಳಾಗಿ ಸಾಯಿ ಶಾಪ ಕೊಟ್ಟು ಕುತ್ಸಿತ ಮಾರ್ಗದಿಂದ ವೀರ ಸಾಯೋ ರೀತಿಯಲ್ಲ ಮೂವತ್ತಾರು ವರ್ಷದ ಕೊನೆಯಲ್ಲಿ ನಿನ್ನ ವಂಶ ನಿರ್ವಂಶವಾಗಲಿ ಯದುವಂಶ ಹಾಳಾಗಲಿ ಯಾವನೊಬ್ಬ ಬೇಡರ ಬಾಣದಿಂದ ಕೃಷ್ಣ ಪ್ರಾಣ ಬಿಟ್ಟ ಅಂದರೆ ಇದು ಮರ್ಯಾದೆಯಿಂದ ನಾವು ನೆನ್ಕೊಳ್ಳೋದಲ್ಲ ಕುಚ್ಛಿತ ಮಾರ್ಗದಲ್ಲಿ ನೀನು ಸಾಯಿ ತವಾಪ್ಯೇವಂ ಹತಸುತ ಇವತ್ತು ನಾನು ಪಡ್ತಾ ಇರೋ ಕಷ್ಟ ದುಃಖ ನನಗೂ ಉಂಟಾಗಲಿ ಸ್ತ್ರೀಯ ಪರಿಪತಿಷ್ಯಂತಿ ಯಥೇತ ಭರತ ಸ್ತ್ರೀಯ ಭರತ ವಂಶದ ಸ್ತ್ರೀಯರು ಈಗೇನು ಹೇಳ್ತಾ ಇದ್ದಾರೆ ಅಂತಹ ಸ್ಥಿತಿ ನಿನ್ನ ಪತ್ನಿಯರಿಗೂ ಬರಲಿ ನಿನ್ನ ಸೊಸೆಯರಿಗೆಲ್ಲ ಬರಲಿ ಅಂತ ಬಾಯಿಗೆ ಬಂದ ಶಾಪ ಹಾಕಿಬಿಟ್ಲು ಗಾಂಧಾರಿ ಮಾಡಿ ತಪಸ್ಸು ಅರ್ಥವಾಯಿತು ತಪಸ್ಸು ಮಾಡೋದು ತಪಸ್ಸು ಮಾಡುವವನು ವೇದಾಂತದಿಂದ ಪಕ್ವ ಆಗಬೇಕು ಹಣ್ಣು ಸಿಹಿ ಆಗಬೇಕು ಬರೀ ಮಹಾಭಾರತ ಅಲ್ಲ ಬ್ರಹ್ಮಸೂತ್ರಗಳನ್ನು ಭಗವದ್ಗೀತೆಯನ್ನು ಉಪನಿಷತ್ತುಗಳನ್ನು ಓದಿದರೆ ಮಾತ್ರ ಜ್ಞಾನ ಉಂಟಾಗುತ್ತೆ ಆ ಜ್ಞಾನ ಉಂಟಾದರೂ ಅದನ್ನು ಸದನುಷ್ಠಾನ ರೀತಿಯಿಂದ ಸದಾಚಾರದಲ್ಲಿ ತೊಡಗಿಸಿದರೆ ಜ್ಞಾನ ಸಾರ್ಥಕವಾಗುತ್ತೆ ಇಲ್ಲದರ ಜ್ಞಾನ ಒಂದು ಆಚಾರ ಒಂದಾಗಿ ಮನುಷ್ಯ ಹಾಳಾಗಿ ಹೋಗ್ತಾನೆ ಇದನ್ನು ಕೇಳಿ ಗಹಗಹಿಸಿ ನಗುತ್ತಾನೆ ಕೃಷ್ಣ ಭೂಮಿ ಆಕಾಶ ಒಂದಾಗುವಂತೆ ಆಮೇಲೆ ಹೇಳ್ತಾನೆ ಎಲ್ಲ ಹುಚ್ಚಿ ನಿನ್ನ ಬಾಯಲ್ಲಿ ನೀನು ಶಾಪ ಕೊಟ್ಟೆ ಅಂತ ತಿಳ್ಕೊಂಡಿದ್ದೀಯೇ ನಿನ್ನ ಬಾಯಲ್ಲಿ ಹೊಕ್ಕು ಶಾಪವನ್ನು ಕೊಡಿಸಿದವನು ನಾನೇ ಎಂದು ನನ್ನ ವಂಶದ ದುಷ್ಟರು ಬಂದಿರೋದು ನನಗೆ ಚೆನ್ನಾಗಿ ಗೊತ್ತು ಮೂವತ್ತಾರನೇ ವರ್ಷಕ್ಕೆ ಸರಿಯಾಗಿ ನಾನೇ ಅಂಶವನ್ನು ನಾನು ಹುಟ್ಟಿದ ವಂಶವನ್ನು ನಾನೇ ನಿರ್ನಾಮ ಮಾಡಬಾರದು ಅಂತ ನಿನ್ನ ಬಾಯಲ್ಲಿ ಶಾಪ ಕೊಡಿಸಿದ್ದೇನೆ ವ್ಯರ್ಥವಾಗಿ ತಪಸ್ಸನ್ನು ಹಾಳು ಮಾಡಿಕೊಂಡೆ ಹೋಗು ಅಂತ ಹೇಳಿ ಒಂದು ಆಶ್ಚರ್ಯದ ವಾಕ್ಯವನ್ನು ಹೇಳ್ತಾನೆ ಕೂಟ ಶ್ಲೋಕ ತಪೋರ್ಥೀಯಂ ಬ್ರಾಹ್ಮಣೀ ದತ್ತಗರ್ಭಂ ಗೌರ್ವೋಢಾರಂ ಧಾವಿತಾರಂ ತುರಂಗೀ ಶೂದ್ರ ದಾಸಂ ಪಶುಪಾಲಂಚ ವೈಶ್ಯ ಸ್ವಧಾರ್ಥೀಯಂ ತದ್ವಿಧ ರಾಜಪುತ್ರಿ ಗೋವುಗಳು ಗರ್ಭ ಭಾರ ಎಳೆಯುವ ಕರುಗಳನ್ನು ಹಡೆಯುವುದಕ್ಕೆ ಕರು ಹಡೆದ ಮೇಲೆ ಅಯ್ಯೋ ನನ್ನ ಮಗು ಅಂತ ತಲೆಯಲ್ಲಿ ಭಾರ ಹಾಕಿದ್ರಲ್ಲ ಅದು ಪ್ರಯೋಜನವಿಲ್ಲ ಗೋವು ಕರು ಹಾಕುವುದೇ ಭಾರ ಎಳೆಯುವ ಎತ್ತು ಹುಟ್ಲಿ ಅಂತ ಬ್ರಾಹ್ಮಣಿಯು ತಪಸ್ಸು ಮಾಡುವುದು ಯಾತಕ್ಕೋಸ್ಕರವಾಗಿ ಬ್ರಾಹ್ಮಣಿ ದತ್ತ ಗರ್ಭಂ ತಪೋರ್ಥೀಯಂ ತಪಸ್ಸು ಮಾಡುವ ಮಗ ಹುಟ್ಲಿ ಅಂತ ಗೋರ್ವೋಢಾರಂ ಧಾವಿತಾರಂ ತೊರಂಗಿ ಹೆಣ್ಣು ಕುದುರೆ ತಪಸ್ಸು ಮಾಡಿ ಗರ್ಭವನ್ನು ಧರಿಸುತ್ತೆ ಭಾರ ಎಳೆಯುವ ಕುದುರೆ ಉಂಟಾಗಲಿ ಅಂತ ಶೂದ್ರರು ಮಕ್ಕಳನ್ನು ಪಡೆಯುವುದೇ ಸೇವೆಗಾಗಿ ವೈಶಸ್ತ್ರೀಯರು ಪಶುಪಾಲನೆಗೆಂದೇ ಮಕ್ಕಳನ್ನು ಹಡೀತಾರೆ ನಿನ್ನಂಥ ರಾಜಪುತ್ರಿ ಮಕ್ಕಳನ್ನು ಹಡೆಯುವುದೇ ಕೊಲ್ಲುವುದಕ್ಕೆ ಇಲ್ಲ ಸಾಯುವುದಕ್ಕೆ ಲೋಕ ಇರುವುದೇ ನಿಯಮ ಅದನ್ನು ತಿಳಿದು ನಾನು ಶಾಪ ಹಾಕಿದ್ದೀಯೇ ಇನ್ನು ಶಾಪ ಏನು ಮಾಡೋದಿಲ್ಲ ಹೋಗು ಅಂತ ಕೃಷ್ಣ ನಕ್ಕು ಬಿಟ್ಟ ಸ್ತ್ರೀ ಪರ್ವದಲ್ಲಿ ಇನ್ನೊಂದು ಆಶ್ಚರ್ಯ ನಡೆದದನ್ನ ಹೇಳಬೇಕಿತ್ತು ಸಮಸ್ತ ಕೌರವರಿಗೆ ತನ್ನ ಕಡೆ ಪಾಂಡವರ ಕಡೆ ಸೇರಿದ ಬಂಧು ಬಾಂಧವರಿಗೆ ಧರ್ಮರಾಜ ಹಸ್ತಿನಾವತಿಯ ಊರಾಚ ಗಂಗಾ ನದಿಯ ದಡದಲ್ಲಿ ತಾನು ಸ್ನಾನ ಮಾಡಿ ತರ್ಪಣ ಬಿಡುವ ಪ್ರಸಂಗ ಇದನ್ನೊಂದು ಅಧ್ಯಾಯದಲ್ಲಿ ವರ್ಣಿಸಿದ್ದಾರೆ ಎಷ್ಟೋ ಹೆಣಗಳನ್ನು ಗುರುತಿಸುವುದಕ್ಕೆ ಆಗಲಿಲ್ಲ ದುಶಾಸನನ ಹೆಣಕ್ಕೆ ಒಂದು ತೋಳಿರಲಿಲ್ಲ ಒಂದು ತಲೆಯೇ ಇರಲಿಲ್ಲ ಹೊಟ್ಟೆ ಉಬ್ಬರಿಸಿತು ಅಭಿಮನ್ಯುವನ ಶರೀರ ಛಿದ್ರ ಛಿದ್ರವಾಗಿತ್ತು ಅನೇಕ ದಿವಸ ಆಗಿಬಿಟ್ಟಿತ್ತು ದುರ್ಯೋಧನ ಶರೀರ ಗುರುತು ತಿಳಿಯದಂತೆ ಆಗಿತ್ತು ಭೂರಿಷ್ಠವಸನಿಗೆ ತೋಳಿರಲಿಲ್ಲ ಉಳಿದ ನೂರುವರು ಕೌರವರು ಯಾರು ಯಾರು ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿ ಕೂರ್ತಿದ್ದದನ್ನೆಲ್ಲ ಒಂದು ಕಡೆ ತಂದು ಸಂಕಲ್ಪ ಮಾಡಿ ಚೀತೆಗೆ ಬೆಂಕಿ ಹಚ್ಚುತ್ತಾ ಇದ್ದಾರೆ ಗುರುತು ತಿಳಿದೇ ಇದ್ದದ್ದನ್ನೆಲ್ಲ ಒಟ್ಟಿಗೆ ಒಟ್ಟಿ ಸಾವಿರ ಸಾವಿರ ಚಿತಗಳಲ್ಲಿ ಶರೀರ ಉಳಿತಾ ಉರಿತ ಉರಿತಾ ಅಪರಕರ್ಮಗಳನ್ನು ಧರ್ಮರಾಜ ಮಾಡ್ತಿದ್ದಾನೆ ಅವನೇ ಜ್ಯೇಷ್ಠನಾದ್ದರಿಂದ ಅದೆಲ್ಲ ಮಾಡಿ ತತ ಕುಂತಿ ಮಹಾರಾಜ ಸಹಸಾ ಶೋಕ ಕರುಷಿತ ಉಳಿದವರೆಲ್ಲ ಅಳ್ತಾ ಇದ್ದಾರೆ ಸ್ತ್ರೀಯರೆಲ್ಲ ತತ ಪಿತೃಣಾಂ ಭ್ರಾತೃಣಾಂ ಪೌತ್ರಾಣಾಂ ಸ್ವಜನಶ್ಚ ಚ ಪುತ್ರಾಣಾಂ ಆರ್ಯಕಾಣಾಂಚ ಪತೀನಾಂಚ ಕುರು ಸ್ತ್ರೀಯ ಉದಕಂ ಚಕ್ರರೆ ಸರ್ವ ಮೃತತ್ಯೋ ವೃಷದುಃಖಿತಾ ಎಷ್ಟೋ ಜನ ಸ್ತ್ರೀಯರು ಮಕ್ಕಳನ್ನು ಕಳ್ಕೊಂಡವರು ಗಂಡನನ್ನು ಕಳ್ಕೊಂಡವರು ಧರ್ಮರಾಜನಿಗೆ ನೇರ ರಕ್ತ ಸಂಬಂಧ ಇಲ್ಲದೆ ಇದ್ದವರು ಅವರೇ ತರ್ಪಣ ಬಿಡುವ ಸ್ಥಿತಿ ಮಾಡ್ತಾ ಇದ್ದಾರೆ ಸುಹೃದಾಂಚ ಬಿಧರ್ಮಜ್ಞ ಕೆಲವರು ಸ್ನೇಹಿತರಿಗೆ ಹೆಸರನ್ನು ಹೇಳಿ ತರ್ಪಣ ಮಾಡ್ತಿದ್ದಾರೆ ಗಯಾ ಕ್ಷೇತ್ರಕ್ಕೆ ಹೋದವರು ನಿಮ್ಮ ಮನೆಯಲ್ಲಿ ಸತ್ತ ನಾಯಿಗೂ ಹೇಗೆ ತರ್ಪಣ ಮಾಡ್ಬೋದು ಗುರುತು ಪರಿಚಯ ಇಲ್ಲದೆ ಇದ್ದ ಸ್ನೇಹಿತರಿಗೂ ತರ್ಪಣವನ್ನು ಹೇಗೆ ಬಿಡ್ಬೋದು ಜ್ಞಾತಾಜ್ಞಾತ ಪಿತೃಗಳು ಅನ್ನೋ ರೂಪದಲ್ಲಿ ತರ್ಪಣ ಮಾಡ್ತಾ ಇದ್ದಾರೆ ಎಲ್ಲ ಅಳ್ತಾ ಇದ್ದಾರೆ ಕಣ್ಣೊಡಿಸ್ಕೊಳ್ತಾ ಇದ್ದಾರೆ ಸಾವಿರ ಸಾವಿರ ಜನ ಸೇರಿದ್ದಾರೆ ಕುಂತಿ ಮುಂದಕ್ಕೆ ಬಂದಳು ಮೆಲ್ಲಗೆ ಧರ್ಮರಾಜನ ಮುಟ್ಟಿದಳು ಹಿಂತಿರುಗಿ ನೋಡ್ತಾ ಧರ್ಮರಾಜ ಏನಮ್ಮ ನೀನು ಯಾಕೆ ಬಂದೆ ತತ ಕುಂತಿ ಮಹಾರಾಜ ಸಹಸಾ ಶೋಕ ಕಲುಷಿತ ರುದತಿ ಮಂದಯ ಭಾಷಾ ಪುತ್ರ ಅನ್ವಚನಮಬ್ರವೀತ್ ಕುಂತಿ ಬಂದ್ಲಲ್ಲ ಅಂತ ಭೀಮಾರ್ಜುನ ನಕುಲ ಸಹದೇವರು ಬಂದರು ಏನಮ್ಮ ಇನ್ಯಾಕೆ ಬಂದ್ಯ ಜಾಗಕ್ಕೆ ಅವಳು ಹೇಳಿದ್ಲು ನೀವೆಲ್ಲ ತರ್ಪಣ ಮಾಡಿದರೆ ಸರಿ ಆ ಕರ್ಣನಿಗೂ ಒಂದು ತರ್ಪಣ ಮಾಡಿಬಿಡಿ ಕರ್ಣನಿಗೆ ಯಾರೂ ದಿಕ್ಕಿಲ್ಲ ಅಂತ ಹೇಳುವಾಗ ತದಸ್ಸ ಪುರುಷ ವ್ಯಾಘ್ರ ಕುಂತಿ ಪುತ್ರೋ ಯುಧಿಷ್ಠಿರ ಉವಾಚ ಮಾತರಂ ವೀರೋ ನಿಶ್ವಸನ್ನಿವ ಪನ್ನಗ ಹಾವನಂತ ಬಸ್ಕೊಡ್ತಾ ಕೇಳ್ದ ಆ ಸೂತ ಜಾತಿಯನ್ನು ನಾನು ಯಾಕೆ ತರ್ಪಣ ಮಾಡಬೇಕು ಅಂತ ಕೇಳಲಾಗಿ ತಲೆ ತಗ್ಗಿಸಿ ಕಣ್ಣೀರು ಹಾಕಿ ತಲೆಗೆ ಮುಸುಕು ಹಾಕ್ಕೊಂಡು ಮೆಲ್ಲಿಗೆ ಹೇಳಿದ್ಲು ಕುಂತಿ ಅವನು ನಿನ್ನ ದೊಡ್ಡ ಅಣ್ಣ ಕಾಣು ನಾನು ಕನ್ನಿಯಾಗಿದ್ದಾಗ ಹಡಿದಿದ್ದು ಈ ಕರ್ಣನನ್ನು ಅವನು ಪಾಂಡವ ಜ್ಯೇಷ್ಠ ಅನ್ನಲಾಗಿ ಅಯ್ಯೋ ಅಂತ ಧರ್ಮರಾಜ ಕಣ್ಣಲ್ಲಿ ನೀರು ಬರ್ತಾ ಇದೆ ಇಷ್ಟು ದಿವಸ ಹೇಳಲ್ವಲ್ಲ ನೀನು ಅವನೇ ನನಗಣ್ಣ ಅಂತ ಹೇಳಿದರೆ ಅವನಿಗೆ ರಾಜ್ಯವನ್ನು ಕೊಟ್ಬಿಡ್ತಾ ಇದ್ದೆ ನಾನು ಗೌರ ಯುದ್ಧ ಇತ್ತು ನೀನು ಅದನ್ನು ಮನಸ್ಸಲ್ಲಿಟ್ಕೊಂಡು ಇಷ್ಟೆಲ್ಲ ಅನರ್ಥಕ್ಕೆ ಕಾರಣ ಆದದ್ರಿಂದ ಪಾಪೇನ ಸೋಮಯ ಶ್ರೇಷ್ಠ ಭ್ರಾತ ಜ್ಞಾತಿ ನಿಪಾತಿತ ಅಯ್ಯೋ ಅವನನ್ನು ನಾನೇ ಕೊಲ್ಲಬೇಕಾಯ್ತಲ್ಲ ಅಂತ ಅರ್ಜುನ ಆಳ್ತಾ ಇದ್ದಾನೆ ಧರ್ಮರಾಜ ಆಳ್ತಾ ಇದ್ದಾನೆ ಅಲ್ಲಿಂದ ಆಚೆಗೆ ಕುಂತಿಗೆ ತುಂಬ ಕೋಪಗೊಂಡು ಒಂದು ಶಾಪವನ್ನು ಕೊಡ್ತಾನೆ ಏನು ಹೇಳ್ದ ಅಥೋ ಮನಸ್ಸು ಯದ್ಗುಹ್ಯಂ ಸ್ತ್ರೀಣಾಂ ತನ್ನ ಭವಿಷ್ಯತಿ ಈ ಕಲಿಯುಗದಲ್ಲಿ ಇನ್ನು ಮೇಲೆ ಸ್ತ್ರೀಯರಲ್ಲಿ ಯಾವ ಗುಟ್ಟುಗಳು ಉಳಿಯದೇ ಇರಲಿ ಎಂಬುದಾಗಿ ಇಡೀ ಸ್ತ್ರೀ ಜಾತಿಗೆ ಧರ್ಮರಾಜ ಶಾಪ ಹಾಕಿದ್ದರಿಂದ ಸ್ತ್ರೀಯರಲ್ಲಿ ಗುಟ್ಟು ಉಳಿಯೋದಿಲ್ಲ ಅಂತ ಒಂದು ನಂಬಿಕೆ ನಮ್ಮಲ್ಲಿ ಬಂದುಬಿಟ್ಟಿದೆ ಅದಕ್ಕೆ ಕಾರಣ ಧರ್ಮರಾಜನ ದುಃಖಕ್ಕೆ ಯಾರು ಭಾಷೆ ಬರೆಯಬಹುದು ಇಲ್ಲಿ ಕುಂತಿಯನ್ನು ಬೈತೀರಾ ಧರ್ಮರಾಜನ ಬೈತೀರಾ ಕರ್ಣನ ಬೈತೀರಾ ಸುಮ್ಮನೆ ವಿಧಿ ಅಂತ ತಪ್ಪಿಸ್ಕೊಳ್ತೀರಾ ಇದು ಒಂದು ಪರಮಾಶ್ಚರ್ಯ ಪ್ರಸಂಗ